ನಮ್ಮ ಹುಡುಗರೆಲ್ಲ ಮಾಡ್ತಿದ್ರು ಈ ಚೇಷ್ಟೆಗಳನ್ನ ಆ ನಿದ್ದೆ ಮಾಡೋ ಹೊತ್ತಲ್ಲಿ ನಿದ್ದೆ ಬಿಟ್ಟು ತಲೆಗೆ ಹೂ ಮುಡಿಸುವುದು ಅಲಂಕಾರ ಮಾಡುವುದು ಬೇಕಾ ಬೇಕು ಬರ ಬರ ಬರ ಅಂತ ಹರಿದಾಕ್ಬಿಡುತ್ತೆ ಬಟ್ಟೆಯನ್ನು ಕೂಡ ಅಲಂಕಾರ ಮಾಡಬೇಕು ಅಂತ ಆಸೆ ಅದಕ್ಕೆ ನಿಮಗೆ ನಿಮ್ಮ ಚಪ್ಪಲಕ್ಕೆ ಮಾಡ್ತೀರಿ ಅಕ್ಕಪಕ್ಕದ ಮನೆಯವರು ಮಗು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಬೇಕು ಅಂತ ನಿಮ್ಮ ಜಂಬಕ್ ಮಾಡ್ತೀರಾ ಹೊರತು ಭಗವಂತ ನೀವು ಅಲಂಕಾರ ಮಾಡಿದ್ರೆ ನೀವು ಕೊಟ್ಟು ಪೀತಾಂಬರ ಕೊಡದೇ ಇದ್ರೆ ಅದರಿಂದ ಅವನಿಗೆ ಅತೃಪ್ತಿ ಅನ್ನೋ ಭಾವನೆ ಇಲ್ಲ ಪ್ರಾಣಿ ಸಹ ಸ್ವಾಮಿತ್ವಮೌಚಿತ್ಯಂ ನ್ಯಾಸಾಧ್ಯ ಸಹಕಾರಿಣ ಪ್ರಧಾನ ಹೇತು ನಿಮ್ಮನ್ನು ರಕ್ಷಿಸ್ತಾನಲ್ಲ ಭಗವಂತ ಏನು ಬೇಡ ಅಪ್ಪ ನಿಮ್ಮ ತಂದೆ ತಾಯಿ ಶರೀರ ಕೊಟ್ಟಿದ್ದಾರೆ ಅಷ್ಟೊಂದು ಹಾಲು ಮೊಸರು ಬೆಣ್ಣೆ ತಿಂದು ತಿಂದು ಕೊಬ್ಬಿದೆ ಮೈ ಬೊಜ್ಜು ಕರಗೋ ತನಕ ನೀವು ನಮಸ್ಕಾರ ಮಾಡಿ ಒಂದು ಮಾಡಿದ್ರು ಅಷ್ಟೇ ಎರಡು ಮಾಡಿದ್ರು ಅಷ್ಟೇ ಸಾವಿರ ಮಾಡಿದ್ರು ಅಷ್ಟೇ ಅವನ ಪ್ರಸನ್ನತೆಯನ್ನು ಭಗವಂತನ ಪ್ರಸನ್ನತೆಯನ್ನು ನಮಸ್ಕಾರಗಳ ಸಂಖ್ಯೆಯಿಂದ ಅಳೆಯೋಕ್ಕಾಗೋದಿಲ್ಲ ಕಾಪಾಡುವುದು ಯಾವುದು ಪ್ರಧಾನ ಹೇತು ಸ್ವಾತಂತ್ರ್ಯ ವಿಶಿಷ್ಟ ಕರುಣಾ ವಿಭೋ ಸ್ವಾತಂತ್ರ್ಯಪೂರ್ಣನಾದ ಭಗವಂತ ಅವನು ಕರ್ತುಂ ಅಕರ್ತು ಅವನು ನಿಮ್ಮ ನಿಮ್ಮ ಮೇಲೆ ಒಲಿಬಹುದು ಒಲಿದೇನೋ ಇರಬಹುದು ಅಂಥವನ ಕರುಣೆ ಅಂತ ಏನಿದೆಯೋ ಅದೇ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಿದರು ಇದು ಮೂವತ್ತೆಂಟನೇ ಶ್ಲೋಕ ಈ ದಶಕವೇ ಪೂರ್ತಿ ಆಗಲಿಲ್ಲ ಇವತ್ತು ಮುಂದಿನ ಶ್ಲೋಕ ತುಂಬ ಡೀಟೇಲ್ ಆಗಿ ಹೇಳಬೇಕು ಭಾಗವತ ಎಲ್ಲ ತಗೊಂಡು ಪರಿಮಿತ ಫಲ ಸಂಗಾತ್ ಪ್ರಾಣಿನ ಕಿಂಪಚಾನಾಹ ನಿಗಮ ವಿಪಣಿ ಮಧ್ಯೆ ನಿತ್ಯ ಮುಕ್ತಾನುಶಕ್ತಂ ನಿತ್ಯ ಮುಕ್ತಾನುಶಕ್ತಾಂ ಪ್ರಪದನಮನುಕಂಪೆ ಹರಿ ನೀಲಂ ವೃಷಗಿರಿ ಹರಿನೀಲಂ ವ್ಯಂಜಿತಂ ನಿರ್ವಿಶಂತಿ ಪರಿಮಿತ ಫಲ ಸಂಗಾತ್ ಪ್ರಾಣಿನಃ ಕಿಂಪಚಾನಾಹ ಕಿಂಪಾಚಾನರು ಅಂದ್ರೆ ಯಾರು ಏನನ್ನಾದರೂ ಬಯಸೋರು ಮನೆಯಲ್ಲಿ ಅಡುಗೆ ಮಾಡಬೇಕು ಬೆಳಗ್ಗೆ ಎದ್ದು ಯಜಮಾನ ಕೇಳ್ತಾನೆ ಎಣ್ಣೆ ಇರ್ಕು ಎಣ್ಣೆ ಕೊಂಡ್ರೆ ಎಣ್ಣೆ ಶ್ರಮಕ್ಕೆ ಪೋರೆ ಅವಳು ಕೋಪ ಇವನೇನು ತಂದು ಹಾಕಿಲ್ಲ ಎದವೋ ಶ್ರಮಕ್ಕೆ ಅವಕ್ಕೆ ಅದಕ್ಕೆ ಹನ್ನೆರಡು ಮಣಿ ವೇಳೆಯಲ್ಲಿ ಕೂಪಿಟ ಒಂದು ಸಾಫ್ಟ್ ಬೋಮ್ ನಾಯಿ ಪಾಲು ಸಾಫ್ಟ್ ಬೋಮ್ ಹನ್ನೆರಡು ಗಂಟೆ ಕರಿತೀನಿ ಕೊರೋ ಕೊರೋ ಅಂತ ಬಂದು ತಿಂದು ಹೋಗಿ ಅಲ್ಲ ಏನಿದೆ ಇವತ್ತು ಕಾಯಿ ಪಲ್ಲೆ ಬೇಳೆ ಏನು ತಂದಾಕಿದ್ರ ನಿಮ್ಮ ಅಪ್ಪನ ಮನೆಯದ ಕೇಳೋ ಹಾಗೆ ಮನುಷ್ಯರು ಜೀವನದಲ್ಲಿ ಕರ್ಮಫಲಗಳನ್ನು ಏನೆಲ್ಲ ಅನುಭವಿಸ್ತಾರೆ ಕಿಂಪಚಾನ ಏನು ಶಬ್ದ ಹಾಕಿದ್ದಾರೆ ನೋಡಿ ಇದು ಏನೆಲ್ಲ ಫಲಗಳನ್ನು ಅನುಭವಿಸ್ತಾರೆ ಯಾಕೆ ಐಶ್ವರ್ಯ ಇದ್ರು ಬಡವರಂತ ನಡ್ಕೊಳ್ತಾರೆ ಒಬ್ಬರು ಆಸ್ಪತ್ರೆಗೆ ಹೋಗಿದ್ರು ಗೌರ್ಮೆಂಟ್ ಆಸ್ಪತ್ರೆ ದೊಡ್ಡ ಬ್ಯಾಂಕ್ ಅಧಿಕಾರಿ ರಿಜಿಸ್ಟ್ರಲ್ಲಿ ಏನು ಅವ್ರು ಹೇಳಿದ್ರು ಗೊತ್ತಾಯ್ತು ಅವರಿಗೆ ನಾ ಸುಳ್ಳು ಯಾತಕಪ್ಪ ಸತ್ತವರು ಪಾಪ ಬದುಕಿರೋರು ಯಾರಿಗೂ ಮಾನ ಕಳಿಬೇಕು ಅಂತಲ್ಲ ಸತ್ಯವಾದ ಉದಾಹರಣೆ ಹೇಳಿದ್ರೆ ನೀವು ನಂಬ್ತೀರಿ ಕಟ್ಟುಕತೆಯಲ್ಲ ಅವ್ರಿಗೆ ಹೆಂಡತಿ ಇದ್ರು ಒಳ್ಳೆ ಮಕ್ಕಳಿದ್ರು ಅವರು ಕೆಲಸದಲ್ಲಿದ್ದರು ಇವರು ದೊಡ್ಡ ಅಧಿಕಾರಿಗಳು ಆಸ್ಪತ್ರೆ ರೆಕಾರ್ಡಲ್ಲಿ ಬರೀತಾರೆ ನನಗ್ಯಾರು ಇಲ್ಲ ಹೇಳೋರು ಕೇಳೋರು ಎಲ್ಲ ಸತ್ತು ಹೋಗ್ಬಿಟ್ಟಿದ್ದಾರೆ ದಯವಿಟ್ಟು ನನ್ನ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಅದಕ್ಕೆ ಬೇಕಾದ ಫಲವನ್ನು ಅನುಭವಿಸ್ತಾರೆ ಅವರು ನೋಡಿ ಸುಳ್ಳನ್ನು ಹೇಳಿ ವಂಚನೆಯನ್ನು ಮಾಡಿ ಯಾತಕ್ಕೆ ಮಾಡಿದ್ರು ಆಶಯ ಏನು ಪರಿಮಿತ ಫಲ ಸಂಗಾತ ಪ್ರಾಣಿನ ಪರಿಮಿತವಾದ ಫಲಗಳನ್ನು ಬಯಸ್ತಾರೆ ಈ ಲೋಕದಲ್ಲಿ ಏನು ವೈಚಿತ್ರ್ಯಂ ಎನ್ನುವೇ ಸೊಲ್ಲುವೇನ್ ಮೋಕ್ಷದ ಫಲವನ್ನು ಬಯಸೋರೆಷ್ಟು ಜನ ಇದ್ದಾರೆ ಲೋಕದಲ್ಲಿ ಕಾಮ ಅರ್ಥ ಇವುಗಳನ್ನು ಬಯಸೋ ಜನವೇ ಹೆಚ್ಚು ಲೋಕದಲ್ಲಿ ಉದಾರ ಸರ್ವಯೇವೈತೆ ಜ್ಞಾನೀತು ಆತ್ಮೈವ ಮೇ ಮತಂ ಲೋಕದಲ್ಲಿ ಮೋಕ್ಷವನ್ನು ಮೋಕ್ಷ ಅಂದರೆ ಭಗವಂತನ ಸಂಘವನ್ನು ಮೋಕ್ಷ ಅಂದರೆ I don't like that word negative meaning ಕೊಡುತ್ತೆ ಬಿಡುಗಡೆ ಬಿಡುಗಡೆ ಬಿಡುಗಡೆ ಉಪನ್ಯಾಸ ಮುಗಿದ ಮೇಲೆ ಆಗುತ್ತಲ್ಲ ನಿಮಗೆ ಮೋಕ್ಷ ನಿಮ್ಮನ್ನೊಂದು ಅಡ್ಡ ಪ್ರಶ್ನೆ ಕೇಳ್ತೇನೆ ನಿಮ್ಮನ್ನೆಲ್ಲ ಬಂಧನ ಮಾಡಿ ಕೂರಿಸಿದ್ದೇವಲ್ಲ ಬಂಧದಲ್ಲಿ ಸುಖವೋ ಮೋಕ್ಷದಲ್ಲಿ ಸುಖವೋ ಯೋಚನೆ ಮಾಡಿ ಭಗವಂತನ ಬಾಹುಬಂಧದಲ್ಲಿ ರಾಧೆಗೆ ಬರುವ ಸುಖ ರುಕ್ಮಿಣಿಗೆ ಬರುವ ಸುಖ ಸುಧಾಮನಿಗೆ ನನಗೆ ಬರುವ ಸುಖ ಆ ಬಂಧದಲ್ಲಿ ಭಗವದ್ ಬಂಧದಲ್ಲಿ ಬರುವುದು ಸಂಸಾರದಲ್ಲಿರುವ ಸ್ವಾತಂತ್ರ್ಯದಲ್ಲಿ ಮೋಕ್ಷದಲ್ಲಿಲ್ಲ ಆದ್ದರಿಂದ ಆರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಚ ಭರತರ್ಷಭ ಉದಾರ ವೈತೆ ಎಲ್ಲರೂ ಔದಾರ್ಯವುಳ್ಳವರೇ ಯಾಕೆ ನನ್ನನ್ನು ನೆನೆಸ್ಕೊಳ್ತಾರೆ ಭಕ್ತರು ಕೃಷ್ಣ ಹಣ ಬೇಕು ವೆಂಕಟೇಶ್ವರ ಹಣ ಬೇಕು ವೆಂಕಟೇಶ್ವರ ತಿರುಪತಿಗೆ ಬರ್ತಾ ಇರಲ್ಲ ಕ್ಯೂ ನಿಂತವರನ್ನು ಕೇಳಿ ಯಾತಕ್ಕೆ ಬಂದಿದ್ದೀರಿ ಒಬ್ರು ಹೇಳ್ತಾರೆ ಯಜಮಾನರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೇವೆ ಅವರು ಸುಖವಾಗಿ ಬರಲಿ ಅಂತಲ್ಲ ಆ ಖರ್ಚಿಗೆ ಬೇಕಾದ ಹಣ ಕೊಡಲಿ ಅಂತ ಅವ್ರು ಹೊರಗೆ ಅವರಾರು ಬರಲಿ ಹಣವಾರು ಬರಲಿ ಅದು ಬೇರೆ ವಿಷಯ ದುಡ್ಡು ಕೊಟ್ಟು ಹೊರತು ಕೆಲ ಆಸ್ಪತ್ರೆಯಲ್ಲಿ ಹಣನೂ ಕೊಡೋದಿಲ್ಲ ಇಂಥ ಮಹಾನುಭಾವರು ಏನು ಮಾಡ್ತೀರಿ ಪರಿಮಿತ ಸಂಗಾತಿ ಹಣ ಬೇಕು ಕಾಸು ಬೇಕು ಅಧಿಕಾರ ಬೇಕು ಪ್ರಮೋಷನ್ ಬೇಕು ಈ ಕ್ಷುದ್ರ ಫಲಗಳನ್ನು ಕೇಳ್ತಾರೆ ಅದಕ್ಕಾಗಿ ಕಿಂಪಚಾನ ಏನು ಬೇಕಾದರೂ ಬಯಸ್ತಾರೆ ಏನು ಕರ್ಮಫಲವನ್ನು ತಿಂತಾರೆ ನಿಗಮ ವಿಪಣಿ ಮಧ್ಯೆ ನಿತ್ಯ ಮುಕ್ತ ಅನುಷಕ್ತ ನಿಗಮ ವಿಪಣಿ ಮಧ್ಯೆ ವಿಪಣಿ ಅಂದರೆ ಪೇಟೆ ವೇದಾಂತವೆಂಬುದು ಒಂದು ದೊಡ್ಡ ಪೇಟೆ ಮಾರ್ಕೆಟ್ ಚಿಕ್ಕ ಪೇಟೆ ಇದ್ದಾಗೆ ಈ ಸಾಮಾನ್ಯ ಪೇಟೆಯಲ್ಲಿ ಏನು ಏನು ಕೇಳಿದ್ರು ಅಲ್ಲಿರೋದೇ ತಗೋಬೇಕು ಸಣ್ಣ ಹಳ್ಳಿಯಲ್ಲಿ ಹತ್ತು ಸಾವಿರ ರೂಪಾಯಿ ರೇಷ್ಮೆ ಸೀರೆ ಬೇಕು ನಿಮಗೆ ಈ ಕಲರ್ ಬೇಕು ಅಂದರೆ ಸಿಕ್ಕೋದಿಲ್ಲ ಹಿಂಗೆ ಇರ್ಕಡ್ದಕ್ಕೆ ಬೇಡಮಾ ತಿಳ್ಬೋಂಗು ಸುಮ್ಮನೆ ಪ್ರಾಣ ತೆಗಿಬೇಡಿ ಇಲ್ಲಿರೋದು ಖದ್ದರ್ ಸೀರೆ ಅದು ಎಲ್ಲರೂ ರಿಜೆಕ್ಟ್ ಮಾಡಿರ್ಬೋದು ಬೇಕಾದ್ರೆ ತಗೊಳ್ಳಿ ಬೇಡದೇ ಇದ್ರೆ ಹೋಗಿ ಸಣ್ಣ ಪೇಟೆ ವೇದಾಂತದ ಪೇಟೆ ನಿಗಮ ವಿಪಣಿ ಮಧ್ಯೆ ವೇದಾಂತ ಪ್ರಪಂಚದಲ್ಲಿ ಪೇಟೆಯಲ್ಲಿ ಏನು ತಗೋಬಹುದು ಮೋಕ್ಷವನ್ನು ತಗೋಬಹುದು ಧರ್ಮವನ್ನು ತಗೋಬಹುದು ಅರ್ಥವನ್ನು ತಗೋಬಹುದು ವೇದಾಂತಗಳು ನಾಲ್ಕು ವಿಧ ಪುರುಷಾರ್ಥ ಬಯಸುವವರಿಗೆ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ ಡಿ ವಿ ಗುಂಡಪ್ಪನವರು ಜೀವನ ಧರ್ಮಯೋಗ ಅಂತ ಒಂದು ಭಗವದ್ಗೀತಾ ಭಾಷ್ಯ ಎಷ್ಟು ಸುಂದರವಾಗಿ ಬರೆದರು ಅದರಲ್ಲಿ ಅವರು ಕೊಡ್ತಿದ್ದ ಉದಾಹರಣೆ ಆ ಪುಸ್ತಕ ಓದಿ ಅವರು ಮಾತಾಡಿದಾಗ ಅನಿಸುತ್ತೆ ನಿಮಗೆ ಒಂದು ಆಸ್ಪತ್ರೆ ಉದಾಹರಣೆ ಕೊಡ್ತಾರೆ ವೇದಾಂತಗಳು ಮನುಷ್ಯನಿಗೆ ಧರ್ಮಾರ್ಥ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥ ಯಾತಕಪ್ಪ ಹೇಳಬೇಕು ಒಂದೇ ಒಂದು ಹೇಳಿದ್ರೆ ಸಾಕಾಗಿತ್ತಲ್ಲ ಅಂದರೆ ಸ್ವಲ್ಪ ಕೇಳಿ ಅಂದರು ಒಂದು ಆಸ್ಪತ್ರೆ ಈಗಿನ ಕಾಲದ ಆಸ್ಪತ್ರೆ ಅಲ್ಲ ಈಗಿನ ಕಾಲದ ಆಸ್ಪತ್ರೆಯಲ್ಲಿ ಔಷಧಿಗಳು ಕೊಡೋದೇ ಇಲ್ಲ ಬರೀ ಚೀಟಿ ಬರ್ಕೊಡ್ತಾರೆ ಔಷಧಿ ಅಂಗಡಿ ಬೇರೆ ಇರುತ್ತೆ ಮೈಸೂರು ಮಹಾರಾಜರು ನಾಲ್ವಡಿಯವರ ಆಸ್ಥಾನದಲ್ಲಿ ಕೆಲವೊಂದು ಕಡೆ ಫ್ರೀ ಡಿಸ್ಪೆನ್ಸರಿ ಉಚಿತ ಔಷಧಿ ವಿತರಣೆ ಆಸ್ಪತ್ರೆಗಳು ನಮ್ಮ ಊರಲ್ಲಿ ಒಂದಿತ್ತು ಏನಾರು ನೆಪ ಮಾಡ್ಕೊಂಡು ಅಲ್ಲಿ ಹೋಗ್ತಿದ್ದು ಬಯಸ್ಕೊಂಡು ಬರ್ತಿದ್ವು ಮೈಸೂರಲ್ಲಿ ನೂರಡಿ ರಸ್ತೆಯಲ್ಲಿ ಒಂದು ಆಸ್ಪತ್ರೆ ಐತಿ ಯಾರ ನೋಡಿದ್ರ ಹಿಂದೆ ನೀವು ನೋಡಿದ್ರಿ ಆ ದೇವಾಂಬಾಕರಾರ ಆ ನೂರಡಿ ರಸ್ತೆ ಸೇರೋ ಜಾಗದಲ್ಲಿ ಒಂದು ಹಳೆ ಗೌರ್ಮೆಂಟ್ ಆಸ್ಪತ್ರೆ ಅದರಲ್ಲಿ ಇಷ್ಟಿಷ್ಟೆತ್ತರದ ಬಾಟ್ಲುಗಳಲ್ಲಿ ನೀರುಗಳಿಟ್ಟಿರೋರು ಅದು ಸೋಡಾನೋ ಶರ್ಬತ್ತೋ ಅನ್ನೋ ಹಾಗೆ ಮಾರ್ಕೆಟಲ್ಲಿ ರಥೋತ್ಸವದಲ್ಲಿ ಇಡ್ತಾರೆ ನೋಡಿ ಇಷ್ಟಿಷ್ಟೆತ್ತರದ್ದು ಯಮದೂತರಂತೆ ಬಾಟ್ಲುಗಳು ಅದರಲ್ಲಿ ಏನೇನು ಇಟ್ಟಿರ್ತಿದ್ರು ನಮಗೆ ಬಣ್ಣ ಬಣ್ಣ ನೋಡಬೇಕು ಅಂತ ಆಸೆ ಹಳದಿ ಬಣ್ಣ ಕೆಂಪು ಬಣ್ಣ ನೀಲಿ ಬಣ್ಣ ಮಿಶ್ರಿತ ಬಣ್ಣಗಳಿಟ್ಟಿರೋರು ಈ ಗುಂಡಪ್ಪನವ್ರು ಕೂಡ ಉದಾಹರಣೆ ಒಬ್ಬ ಬರ್ತಾನೆ ವೈದ್ಯರನ್ನು ಕೇಳ್ದ ಅಲ್ಲಿ ಹೋದ ಏನಾಗಿದೆಯಪ್ಪ ನಿನಗೆ ನನಗೆ ಲೂಸ್ ಮೋಷನ್ ಆಗ್ತಾ ಇದೆ ಔಷಧಿ ಬೇಕು ಅದು ನಿಲ್ಲಿಸೋದಕ್ಕೆ ಔಷಧಿ ಬೇಕು ಅವನೇನೋ ಬ್ರಹ್ಮಲಿಪಿ ಬರ್ಕೊಟ್ಟ ಡಾಕ್ಟರ್ ಬರೆದದ್ದು ಸ್ವಯಂ ಬೆಲಿಗಿತಂ ಸ್ವಯಂ ನ ಜಾನಾತಿ ಅವ್ರು ಬರೆದಿದ್ದು ಅವ್ರಿಗೂ ಗೊತ್ತಾಗಬಾರ್ದು ಬ್ರಹ್ಮಲಿಪಿ ಅವ್ರನ್ನ ಬಿಟ್ಟರೆ ಕಾಂಪೌಂಡ್ರ್ ಒಬ್ಬರಿಗೆ ಗೊತ್ತು ನಮ್ಮೂರಲ್ಲಿ ನಾವು ಕಣ್ಣು ಬಿಟ್ಟಾಗ ನಮಗೇನು ತಿಳಿಲಿಕ್ಕೆ ಅಂದರೆ ಲೋಕದಲ್ಲಿ ಬಹಳ ದೊಡ್ಡ ಮನುಷ್ಯ ಅಂದರೆ ಡಾಕ್ಟ್ರು ಅವನಿಗಿಂತ ಮೇಲ್ಪಟ್ಟವರಿಲ್ಲ ಚಕ್ರವರ್ತಿ ಅವನೇ ನೆಕ್ಸ್ಟ್ ಮ್ಯಾನ್ ಅಂದರೆ ಕಾಂಪೌಂಡ್ರು ನೀನು ಏನಾಗ್ತೀವೋ ಮಗು ಅಂತ ಯಾರು ಕೇಳಿದ್ರೆ ಕಾಂಪೌಂಡ್ರ್ ಆಗಬೇಕು ಸರ್ ಜೀವನ ಒಬ್ಬರು ನಾಯ್ಡು ಇದ್ದರು ಅವ್ರ ಮಗ ನನ್ನ ಕ್ಲಾಸ್ಮೇಟ್ ವೆಂಕಟೇಶ್ವರ್ಲು ಅಂತ ಅವರು ಕಚ್ಚೆ ಪಂಚೆ ಜೋಲಾಡ್ತಾ ಇದ್ದದ್ದು ಯಾಕಂದ್ರೆ ಜೋಬಲ್ಲಿಡೋರು ಆ ಕಲ್ಪತ್ ಅಂತ ಹೇಳ್ತೇವಲ್ಲ ಔಷಧಿ ಅರಿಯೋದು ಮಾತ್ರೆಗಳನ್ನು ಹಾಕಿ ಅದು ಮಾಡುವಾಗ ಅಲ್ಲಿ ಅರಿಯುವ ಆ ಪದಾರ್ಥದಂತೆ ನಾಲ್ಗೇನು ಹಾಗೆ ಹೀಗೆ ಅದು ನುಳುಗಿಸ್ತಾ ಇದ್ರು ಈ ಔಷಧಿ ಅಲ್ಲಿ ಬರ್ತಾ ಇದೆಯೋ ಇಲ್ಲಿ ಬರ್ತಾ ಇದೆಯೋ ನಮಗೆ ಸಂದೇಹವಾಗಬೇಕು ಅವರು ಬೇದಿ ನಿಲ್ಲೋದಕ್ಕೆ ಔಷಧಿನೋ ಬೇದಿ ಆಗೋದಕ್ಕೆ ಔಷಧಿನೋ ಅಂತ ಕೇಳೋರು ಕಾಂಪೌಂಡ್ ಇದೊಂದು ಗ್ರಾಚಾರವಲ್ಲ ಹೇಳೋರು ಬೇದಿಗೆ ಔಷಧಿ ತೊಗೊಂಬ ಅಂತ ಡಾಕ್ಟ್ರ್ ಹೇಳಿದ್ರು ಅವನೇನೋ ಬರ್ಕೊಟ್ಟ ಕಾಂಪೌಂಡ್ ಕೇಳೋರು ಬೇದಿ ಆಗೋದಕ್ಕೋ ಬೇದಿ ನಿಲ್ಲುವುದಕ್ಕೋ ದೊಡ್ಡ ವಿಚಾರವಾಯ್ತು ಸ್ವಲ್ಪ ತಾಳಿ ಮನೆಗೆ ಹೋಗಿ ಕೇಳ್ಕೊಂಬರ್ತೇನೆ ಏನು ಅದು ಇಷ್ಟೊತ್ತಾಯ್ತು ಕ್ಯೂನಲ್ಲಿ ಏನು ಮಾಡ್ತಿದ್ದೆ ಅದು ಅಮ್ಮ ಬೈಯೋಳು ಇಲ್ಲ ಇದು ಸರಿಯಾಗಿ ಹೇಳಲಿಲ್ವಲ್ಲ ಹೀಗೆ ಹೋಗಿ ಕೇಳ್ಕೊಂಬ ಏನಾಯ್ತು ಬರ್ಕೊಂಬಂದು ಅವನು ಮಾಡಿ ಆ ಕೆಂಪು ಬಾಟ್ಲಿಂದ ಅದು ಬಿಟ್ಟು ಹಳದಿ ಬಾಟ್ಲಿಂದೋ ನೀಲಿ ಬಾಟ್ಲಿಂದೋ ಅಥವಾ ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತಾ ಇದ್ದದ್ದು ಸ್ವಲ್ಪ ಕ್ರೀಮ್ ಕಲರ್ದು ಅದರಲ್ಲೇನೋ ಒಂದು ನೀರು ಹಾಕೊಟ್ರೆ ಬಾಟಲ್ ತಂದಿದೆಯೇನೋ ಕೊಡಿಲಿ ಅಂದರೆ ಇದು ಬೇಡ್ರಿ ಆ ಕೆಂಪದು ಕೊಡ್ರಿ ಇದು ಬೇರೆ ಚೌಕಾಶಿ ಹೊಡಿತೀನಿ ನೋಡುವನವ್ರು ಅವರು ನಮಗೆ ತಿಳಿತಿರ್ಲಿಲ್ಲ ಗುಂಡಪ್ಪನವ್ರು ಹೇಳ್ತಾರೆ ಕೆಂಪು ಬಣ್ಣದ ಔಷಧಿ ಒಂದು ರೋಗಕ್ಕಿದೆ ನೀಲಿ ಬಣ್ಣದ ಔಷಧಿ ಒಂದು ರೋಗಕ್ಕಿದೆ ಹಳದಿ ಬಣ್ಣದ ಒಂದು ರೋಗಕ್ಕಿದೆ ರೋಗಗಳು ಎಷ್ಟು ವಿವಿಧವೋ ಪುರುಷಾರ್ಥ ರುಚಿ ಎಷ್ಟು ಭಿನ್ನವೋ ಅಷ್ಟೂ ಜನರ ಪುರುಷಾರ್ಥದ ಅಭಿರುಚಿಯ ಭಿನ್ನತೆಗೆ ತಕ್ಕಂತೆ ಫಲಗಳನ್ನು ಜಗದೀಶ್ವರ ವೇದದಲ್ಲಿ ವಿಧಾಯಕ ಮಾಡಿದ್ದಾನೆ ಕೆಲವರು ಅರ್ಥವನ್ನೇ ಕೇಳ್ತಾರೆ ತಪ್ಪಿಲ್ಲ ಹೋಮ ಮಾಡು ಹವನ ಮಾಡು ಯಾಗ ಮಾಡು ಕೆಲವರು ಹೇಳ್ತಾರೆ ನನಗೇನು ತೊಂದರೆ ಇಲ್ಲ ನಮ್ಮ ಶತ್ರು ಸಾಯಬೇಕು ಅದಕ್ಕೊಂದು ಯಾಗವನ್ನು ಮಾಡು ಮಾಡ್ತಾ ಇದ್ದಾರೆ ಇವತ್ತು ಎಲೆಕ್ಷನ್ ಅವ್ನು ನಿಲ್ಲಬಾರ್ದು ಇವನು ನಿಲ್ಲಬಾರ್ದು ಅವನು ಸಾಯಬೇಕು ಇವನು ಸಾಯಬೇಕು ಇದನ್ನು ಮಾಡಿಸೋರು ಎಂಥ ಸ್ವಾಮಿಗಳು ಇಂಥ ಯಾಗ ಮಾಡಿಸೋರು ಎಂಥ ಪುಣ್ಯಾತ್ಮರು ಧರ್ಮವಂತರು ಯೋಚನೆ ಮಾಡಿ ಭ್ರಷ್ಟರು ಭಾಳ ಕೆಟ್ಟ ಮಾತಲ್ಲಿ ಹೇಳ್ತೇನೆ ಇವನ್ ರೋಗಕ್ಕೆ ಔಷಧಿ ಇವನ್ ರೋಗ ಇವನಿಗೆ ಗೊತ್ತಿಲ್ಲ ಅವನಿಗೇನು ಕೊಡ್ತೇವೆ ನನಗದನ್ನು ಕೊಡು ತ್ರೈಗುಣ್ಯ ವಿಷಯ ವೇದ ವೇದದಲ್ಲಿ ತಾಮಸ ರಾಜಸ ಸಾತ್ವಿಕ ಎಂಬ ಮೂರು ಗುಣಗಳಲ್ಲಿ ಸಮ್ಮಿಶ್ರ ಗುಣಗಳಲ್ಲಿರುವ ಎಲ್ಲ ಜನಗಳಿಗೂ ಬೇಕಾದ ಮದ್ದನ್ನು ಭಗವಂತ ವೇದದಲ್ಲಿ ಹೇಳಿದ್ದಾನೆ ಅರ್ಜುನ ಕೇಳಿದ ನನಗೆ ಯಾವುದು ಔಷಧಿ ಇದ್ರೆ ನಿಶ್ತ್ರಯ ಗುಣ್ಯೋ ಭವ ಅರ್ಜುನ ಮೂರು ಗುಣಗಳನ್ನು ಬಿಟ್ಟು ಮೇಲಕ್ಕೆ ಬಾ ಅಂತ ಹೇಳುವಂತೆ ತಿರುಪತಿ ಬೆಟ್ಟಕ್ಕೆ ಹೋದರು ಕೆಲವರು ಪರಿಮಿತ ಫಲ ಸಂಗಾತಿ ಪ್ರಾಣಿನ ಇವರಿಗೆ ಯಾತಕ್ಕೆ ದುರ್ಬುದ್ಧಿ ಅಲ್ಲಿ ಹೋದರೂ ಹಣ ಕೇಳ್ತಾರೆ ಅಲ್ಲಿ ಹೋದರೂ ಪ್ರಮೋಷನ್ ಕೇಳ್ತಾರೆ ಅಲ್ಲಿ ಹೋದರೂ ನಮ್ಮ ಶತ್ರು ಸಾಯಬೇಕು ಅಂತಾರೆ ಯಾಕೆಂದರೆ ಪ್ರಾಣಿನಃ ಪ್ರಾಣ ಪ್ರಾಣವುಳ್ಳವ್ರಿಗೆ ಲಿಮಿಟೇಷನ್ ಇರುತ್ತೆ ಅವರು ತಿನ್ನುವ ಆಹಾರದ ಮೇಲೆ ಆಹಾರ ದೋಷದಿಂದ ಪ್ರಾಣದ ಗುಣ ವ್ಯತ್ಯಾಸವಾದರೆ ಅಪಾನಾವ್ಯಾನ ಒಂದಕ್ಕೊಂದಕ್ಕೆ ಬ್ಯಾಲೆನ್ಸ್ ಆಗದೆ ಇದ್ದರೆ ಕಿಂಪಚಾನ ಕ್ಷುದ್ರ ಫಲವನ್ನು ಆಶೆ ಮಾಡಿಕೊಂಡು ಈಗ ವಿಪಣಿ ಮಧ್ಯೆ ದೊಡ್ಡ ಪೇಟೆ ವೇದದಲ್ಲಿ ನಿಂತಿರ್ತಾರೆ ಮೋಕ್ಷವನ್ನು ಕೇಳೋದಿಲ್ಲ ನಿತ್ಯ ಮುಕ್ತಾನುಶಕ್ತಂ ಪ್ರಪದನ ಮನುಕಂಪೆ ಪ್ರಾಪ್ತವತ್ಯ ಭವತ್ಯ ಏನು ಕೇಳಬೇಕು ಅಂತ ಗೊತ್ತಿಲ್ಲ ಒಬ್ಬನಿಗೆ ಆಚಾರ್ಯ ಕಟಾಕ್ಷ ಬಿತ್ತು ತಿರುಪತಿ ಬೆಟ್ಟಕ್ಕೆ ಹೋದ ಯಾರೋ ಹಿರಿಯರು ಬಂದರು ಆ ಕಡೆಯಿಂದ ಕಪ್ಪಿಗಿದ್ದಾರೆ ದೊಡ್ಡ ನಾಮ ಹಾಕಿದ್ದಾರೆ ಬರಿಗಾಲಲ್ಲಿ ಬರ್ತಿದ್ದಾರೆ ಒಬ್ಬನು ನೋಡಿದರು ಏನಡ ನೀ ಮೈಸೂರು ನಡ ಏಂಡ ಒಂದೇ ಹೆಂಗೆ ಏನು ಬಂದ್ಯಪ್ಪ ಅವನು ಹೇಳ್ದ ಎದಕ್ಕೆ ಒಂದೇ ನನಗೆ ತೆರೀಲಿ ಯಾರೋ ಐಶಂಡ್ ಬಂದ ಬಂದ್ಬಿಟ್ಟೆ ಯಾರೋ ಕರ್ಕೊಂಬಂದ್ರು ನಾ ಬಂದುಬಿಟ್ಟೆ ಸರಿ ಅವರೆಲ್ಲ ಎಲ್ಲಿ ಹೋದರು ಅವ್ರು ಹೋಟ್ಲಿಗೆ ಹೋಗಿದ್ದಾರೆ ನೀ ಹೋಟ್ಲೆ ಸಾಪಿಡು ಮಾಡ್ತೀಯಾ ಇಲ್ಲಿಯೇ ದೇವರಲ್ಲಿ ಏನಪ್ಪ ಕೇಳ್ಕೊಳ್ತೀಯೇ ಅವ್ರು ಹೇಳಿದರು ಆ ಹುಡುಗ ಹೇಳ್ತಾನೆ ದೇವರಲ್ಲಿ ಏನು ಕೇಳ್ಕೊಳ್ಳೋದಿದೆಯೇ ನನಗೆ ಅದು ಗೊತ್ತಿಲ್ಲವಲ್ಲ ಯಾರೋ ಕರ್ಕೊಂಬಂದರು ಹೋಟ್ಲಲ್ಲಿ ತಿನ್ನೋರು ಯಾರ ಜೊತೆಲೋ ಬಂದಿದ್ದಾನೆ ಕೊರಮರು ಕೊರಸರ ಜೊತೆ ಇಲ್ಲಿ ದಾರಿ ತಪ್ಪಿಸ್ಕೊಂಡ ಅವರೆಲ್ಲೋ ಹೋದರು ಭಾಗವತರು ಬಂದರು ಮಹಾಭಾಗವತರು ಮಹಾಭಕ್ತರು ಏನು ಕೇಳಬೇಕಂತ ಗೊತ್ತಿಲ್ಲ ಅವ್ರ ಕಾಲು ಹಿಡ್ಕೊಂಡ ಗುರುಗಳೇ ಇನ್ನೊಮ್ಮೆ ತಿರುಪ್ತಿ ಬೆಟ್ಟಕ್ಕೆ ಬರ್ತೇನೆ ಇಲ್ಲೋ ಗೊತ್ತಿಲ್ಲ ಹಾಕ್ಕೊಳ್ಳೋ ಚಪ್ಪಲಿ ಇಲ್ಲ ಹೊದಿಯೋದಕ್ಕೆ ಬಟ್ಟೆ ಇಲ್ಲ ಇಲ್ಲಿಯೋ ತಣ್ತಿರುವೆ ಗಡಮುಡಿಯ ಅಸಾಧ್ಯವಾದ ಚಳಿ ಮೂರು ದಿವಸ ಇದ್ರೆ ಏನಾದ್ರು ತೊಂದರೆ ಆಗ್ಬಿಡುತ್ತೆ ನಿಮಗೆ ಏನು ಕೇಳಬೇಕು ಅಂತ ಗೊತ್ತಿಲ್ಲ ಅವರು ಕರ್ಕೊಂಡು ಹೋದರು ಛತ್ರದಲ್ಲಿ ಊಟ ಗೀಟ ಹಾಕಿದ್ರು ಕಿವಿ ಹಿಂಡಿದ್ರು ಮಡೆಯ ಬೆಟ್ಟಕ್ಕೆ ಬಂದಿದ್ದೀಯೇ ತಿರುಗಿ ಬರ್ತೀಯೋ ಇಲ್ವೋ ಜನ್ಮ ದುರ್ಲಭ ವಾಪಸ್ ಹೋಗ್ತೀಯೋ ಹೋಗೋದಿಲ್ವೋ ಸ್ವಾಮಿಯನ್ನು ಕೇಳಿಕೊಳ್ಳೋ ನಿನ್ನ ದಿತ್ಯ ಕೊಡು ಸರ್ವದಾ ನಿನ್ನ ನೋಡುವಂಥ ಭಾಗ್ಯವನ್ನು ಕೊಡು ಮೋಕ್ಷವನ್ನು ಕೊಡು ಅಂತ ಕೇಳ್ಕೊ ಆ ಬುದ್ಧಿ ಆಚಾರ್ಯರ ಮುಖೇನ ದಯಾದೇವಿ ಉಪದೇಶ ಮಾಡಿ ಆ ಶಿಷ್ಯನಿಗೆ ಬರುತ್ತಂತೆ ದಾರಿ ತಪ್ಪಿಸಿಕೊಂಡವನಿಗೆ ನಿಗಮ ವಿಪಣಿ ಮಧ್ಯೆ ನಿತ್ಯಮುಕ್ತಾನುಶಕ್ತಂ ಪ್ರಸದನಂ ಅನುಕಂಪೆ ಪ್ರಸದನ ಅಂದರೆ ಪ್ರಸಾದ ಉಂಟಾಯಿತು ಭಗವಂತನ ಪ್ರಸಾದ ಉಂಟಾಯಿತು ಆಚಾರ್ಯ ಮುಖೇನ ಉಂಟಾಯಿತು ದಯಾದೇವಿಯೊಡೆಯ ತೂಂಡಲಾಲು ಉಂಟಾಯಿತು ಪ್ರಾಪ್ತವತ್ಯ ಭವತ್ಯ ವೃಷಗಿರಿ ಹರಿನೀಲಂ ವ್ಯಂಜಿತಂ ನಿರ್ವಿಶಂತಿ ಪೇಟೆಯಲ್ಲಿ ರತ್ನ ತಗೊಳ್ಳೋನು ಬರ್ತಾನೆ ಮುತ್ತು ತಗೊಳ್ಳೋನು ಬರ್ತಾನೆ ವಜ್ರ ತಗೊಳ್ಳೋನು ಬರ್ತಾನೆ ಬುದ್ಧಿಹೀನ ಬಂದು ನೋಡ್ತಾನೆ ಏನ್ರಿ ಈ ಸಣ್ಣ ಮಣಿ ಇದೆ ವಜ್ರ ಅಂತಾರೆ ವಜ್ರವೋ ಕಲ್ಲು ಗೊತ್ತಿಲ್ಲ ಇದಕ್ಕೆ ಒಂದು ಲಕ್ಷ ರೂಪಾಯಿ ಅಂತಾರಲ್ಲ ಬುದ್ಧಿ ಇಲ್ಲ ನಮಗೆ ಇನ್ನೊಂದು ಮಣಿ ಇರಲಿ ಅಂತ ಯಾವುದೋ ಚೀಪ್ ಆಗಿರೋ ಅಂತ ತೊಗೊಂಡು ಹೋಗ್ಬಿಟ್ಟ ಬೇರೆ ಉದಾಹರಣೆ ಕೊಡೋ ಹೇಳೋದಾದರೆ ಬುದ್ಧಿ ಇದ್ದವರು ಬಂದರು ಹಾಗಲ್ಲಪ್ಪ ಶ್ರೀಹರಿ ಅಂತ ಒಂದು ಮಣಿ ಇದೆ ಅದು ನೀಲಮಣಿ ಅದು ಅದನ್ನೇ ಸ್ವೀಕಾರ ಮಾಡು ಭಗವಂತನನ್ನು ಸ್ವೀಕಾರ ಮಾಡು ನಿನ್ನೆಯೇ ಬೇಂಡಿ ನೋಡಿ ನೀಳ್ ಶಲ್ವಂ ವೇಂಡಾದ ಅಂತನ್ನೆಯೇ ತಾನ್ ವೇಂಡಿ ನೀನೇ ಬೇಕು ಅಂತ ಕೇಳಬೇಕು ಭಗವಂತನಲ್ಲಿ ಒಮ್ಮೆ ಕೆನ್ನ ವೇಣು ಭಗವಂತ ಕೇಳಿದ ಎನಕ್ಕೆ ನೀರೇ ವೇಣು ಒಂದನ್ನೋಡು ಉರವೇಲ್ ನಮಕ್ಕಿಂಗೆ ಒಳಕ್ಕೆ ಒಳೆಯಾದೆ ನಿನಗೂ ನಮಗೂ ಇರುವ ಸಂಬಂಧ ಅದು ಹೀಗೇ ಇರಬೇಕು ಅಡಿಯೋ ಮೋಡಂ ನಿನ್ನೋಡಂ ನೋಡಿ ಪೆರಿಯಾಳ್ಬಾರರು ಆ ವಾಳ್ವೆ ಭಗವಂತನ ನಿತ್ಯದಾಸ್ಯದಲ್ಲಿ ಅವನು ನಮ್ಮನ್ನು ಮರೆತಿರಬಾರದು ನಾವು ಅವನನ್ನು ಮರೆತಿರಬಾರದು ಸರ್ವದ ಅವನ ಜೊತೆಯಲ್ಲಿರುವಂಥ ನಿತ್ಯಾನುಭಾವವನ್ನು ಕೊಡಬೇಕು ಅದು ವೃಷಗಿರಿ ಹರಿನೀಲಂ ವ್ಯಂಜಿತಂ ನಿರ್ವಿಶಂತಿ ಇಲ್ಲಿ ಹೇಳಬೇಕಾದ ವಿಷಯ ತುಂಬ ಇದೆ ಇವತ್ತು ಅದನ್ನು ಜಜ್ಜಿಟ್ಟು ಬಿಡ್ತೇನೆ ನಾಳೆ ನಾಳೆ ಪೂರ್ತಿ ಶ್ರೀಮದ್ ಭಾಗವತ ಬರುತ್ತೆ ಪ್ರಹ್ಲಾದ ಒಂದು ಕೇಳಿಕೊಂಡ ಧ್ರುವ ಒಂದು ಕೇಳಿಕೊಂಡ ತ್ರಿವಕ್ರೆ ಒಂದು ಕೇಳಿಕೊಂಡ್ಲು ರಾಮಾಯಣ ಬಿಟ್ಬಿಡಿ ಶ್ರೀಮದ್ ಭಾಗವತದಲ್ಲಿ ಎಷ್ಟು ಜನ ಭಕ್ತರು ಆ ಭಗವಂತನ ಪೇಟೆಯಲ್ಲಿ ಮಾರ್ಗದರ್ಶನ ಇಲ್ಲದೆ ಇದ್ದರೆ ನಿಮಗೆ ಭಗವಂತನೇ ದಾರಿ ತಪ್ಪಿಸ್ತಾನೆ ಯೋಗ್ಯತೆ ಪರೀಕ್ಷೆ ಮಾಡೋಕೆ ನಿಮಗೆ ಏನು ಬೇಕು ಎಂಬುದಾಗಿ ಅವನ ದಯೆ ಇದ್ದರೆ ಮೋಕ್ಷದ ಬೆಲೆ ಇರುವುದು ಗೊತ್ತಾಗಿದ್ರೆ ಮೋಕ್ಷದ ಬೆಲೆ ಗೊತ್ತಾಗೋದಿಲ್ಲ ಪೂರ್ವಾಚಾರ್ಯರು ಕೂಡ ಉದಾಹರಣೆ ಸಮುದ್ರದಲ್ಲಿ ಮೀನು ಹಿಡಿಯೋ ಬೆಸ್ತನಿಗೆ ಅಕಸ್ಮಾತ್ ಒಂದು ದೊಡ್ಡ ಮುತ್ತು ಸಿಕ್ಕಿಬಿಡ್ತು ನಿಂಬೆ ಹಣ್ಣಿನ ಗಾತ್ರದ ಮುತ್ತು ತುಂಬ ದಡ್ಡರಾಗಿದ್ದರೆ ಬೆಸ್ತ ಏನು ಮಾಡ್ತಾನೆ ಅಯ್ಯೋ ಮೀನು ಹಿಡಿಯೋಣ ಅಂತ ಹೋದ್ರೆ ಈ ಏನೋ ಒಂದು ಕಲ್ಲು ಸಿಗ್ತಲ್ಲ ಹೊರಗೆ ಹಾಕ್ತಾನೆ ಸ್ವಲ್ಪ ಬುದ್ಧಿ ಇದ್ದವನು ನೋಡ್ತಾನೆ ಇದೇನೋ ಗಟ್ಟಿಯಾಗಿದೆ ಪಕ್ಕದ ಹಳ್ಳಿಗೆ ಹೋದ ಸ್ವಾಮಿ ಇದೇನು ಅಂತ ಕೇಳಿದ ಅಯ್ಯೋಯ್ಯೋ ನಿನ್ನ ಕೈಗೆ ಸಿಗ್ತೇನೋ ಅಂದರು ಅವರೇನೋ ಒಂದು ದುಡ್ಡು ಕೊಟ್ಟರು ಅದನ್ನು ಮಾರಿ ತಿರುಗಿ ಮೀನನ್ನೇ ತಗೊಂಡು ತಿಂತಾನೆ ಅವನು ಇನ್ನೊಬ್ಬ ನೋಡಿದ ಇದು ಪರವಾಗಿಲ್ಲ ಮುತ್ತು ಅಂತ ಕಾಣುತ್ತೆ ಯಾರೋ ಹೇಳ್ತಾ ಇದ್ರು ಅದನ್ನು ಮಾರ್ತಾನೆ ಶೆಟ್ರಿಗೆ ಮಾರ್ತಾನೆ ದುಡ್ಡು ತಗೊಂಡು ಸಂಸಾರ ನಿರ್ವಹಣೆ ಮಾಡ್ತಾನೆ ಇನ್ನೂ ಬುದ್ಧಿವಂತನಾದವನು ಅದನ್ನು ಬಂಗಾರದ ಚೈನಿನಲ್ಲಿ ಪೋಣಿಸಿ ಕೊರಲಲ್ಲಿ ಹಾಕಿಕೊಂಡು ಸಂತೋಷ ಪಡ್ತಾನೆ ಒಬ್ಬನೇ ಬೆಸ್ತ ನಾವೆಲ್ಲ ಸಂಸಾರದಲ್ಲಿರೋ ಬೆಸ್ತರು ಸಂಸಾರವೆಂಬುದರಲ್ಲಿ ಮೀನು ಇದೆ ಮೊಸಳೆನೂ ಇದೆ ಮುತ್ತು ಇದೆ ಮಾಣಿಕ್ಯ ಇದೆ ನಮ್ಮ ನಮ್ಮ ಭಾಗ್ಯದಂತ ಸಿಕ್ಕುತ್ತೆ ನಮಗೆ ಆದ್ದರಿಂದ ರಾಮಾಯಣದಲ್ಲಿ ಭಾಗವತ ಹೇಳ್ತೇನೆ ಎಂದೆ ರಾಮಾಯಣ ಬಿಡಲಿಲ್ಲ ಚಪಲ ಭಾರತ ಲಕ್ಷ್ಮಣ ಆಂಜನೇಯ ವಿಭೀಷಣ ಈ ನಾಲ್ವರು ದೊಡ್ಡ ಆಳ್ವಾರರು ಏನನ್ನು ಬಯಸಿದರು ಭಾರತ ಏನನ್ನು ಬಯಸಿದ ರಾಮನನ್ನೇ ಬಯಸಿದ ರಾಮನಿಗಾಗಿ ತಾಯಿ ಪರಿತ್ಯಾಗಕ್ಕೆ ಸಿದ್ಧವಿದ್ದ ತಂದೆಯನ್ನು ಪರಿತ್ಯಾಗ ಮಾಡಿದ ಹೆಂಡತಿ ಸುಖವನ್ನು ಬಯಸಲಿಲ್ಲ ಕೈಗೆ ಬಂದಿದ್ದ ರಾಜ್ಯವನ್ನು ಬೇಡ ಅಂದ ಹಳ್ಳಿಯಲ್ಲಿ ಹೋಗಿ ನಿಂತ ರಾಮ ಪಾದಕೆಯನ್ನು ಉಪಾಸನೆ ಮಾಡಿದ ಲಕ್ಷ್ಮಣ ಏನು ಮಾಡಿದ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ರಾಮನ ಜೊತೆಯಲ್ಲೇ ಹೋಗಿಬಿಟ್ಟ ಇವನಿಗೆ ಹದಿನಾಲ್ಕು ವರ್ಷ ರಾಮ ವಿರಹ ಪ್ರಾಪ್ತವಾಯಿತು ಲಕ್ಷ್ಮಣನಿಗೆ ವಿರಹ ಪ್ರಾಪ್ತವಾಗಲಿಲ್ಲ ಜೊತೆಯಲ್ಲೇ ಇದ್ದು ಬಿಟ್ಟ ಏನು ಮಾಡಿದ ಏನು ಬಯಸಲಿಲ್ಲ ತನ್ನ ಸರ್ವಸ್ವವನ್ನು ರಾಮನಿಗೆ ಕೊಟ್ಟ ಭಕ್ತಿಯನ್ನು ಕೊಟ್ಟ ಸೇವೆಯನ್ನು ಕೊಟ್ಟ ಅಂಗರಕ್ಷಕರಾಗಿ ನಿಂತುಕೊಂಡ ವಿಭೀಷಣಂತಿರಬೇಕು ಭಗವಂತನೇ ಬೇಕು ನಾವು ಭಾಗವತದಲ್ಲಿ ಈ ಭಕ್ತರ ವ್ಯತ್ಯಾಸಗಳನ್ನು ನೋಡ್ತೇವೆ ನಾಳೆ ಸ್ವಲ್ಪ ಸ್ವಲ್ಪ ಹೇಳ ಕೈ ಮುಟ್ಟುತ್ತೇನೆ ಯಾಕೆಂದರೆ ಒಂದು ಸ್ತೋತ್ರದಲ್ಲಿ ಎಷ್ಟು ವ್ಯತ್ಯಾಸ ತೋರಿಸ್ತೇವೆ ಒಂದು ಶ್ಲೋಕದಲ್ಲಿ ಎಷ್ಟು ಬರುತ್ತೆ ಧ್ರುವನ ಕಥೆ ನೀವು ಕೇಳಿದ್ದೀರಿ ನಾಳೆ ಅವನ ಶ್ಲೋಕನೇ ಹೋಗಿ ತೋರಿಸ್ತೇನೆ ಚಿಕ್ಕಮ್ಮ ನಿಮ್ಮ ನಿಮ್ಮ ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ಳೋಕೆ ಇನ್ನೊಂದು ಜನ್ಮ ಬೇಕು ಹೋಗಿ ತಳ್ಳಿಬಿಟ್ಲು ಸುರುಷಿ ಸುನೀತಿ ಅವಳು ಪಟ್ಟದ ರಾಣಿ ಪುರಸ್ಕೃತಳಲ್ಲ ತಂದೆಯಿಂದ ಈ ಮಗು ಅಳ್ತಾ ಹೋಯ್ತು ಸಣ್ಣ ಮಗು ಅಮ್ಮ ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ಳೋಕೆ ನನಗೆ ಅಧಿಕಾರವಿಲ್ಲವೇನಮ್ಮ ವೆರಿ ಇನ್ನೋಸೆಂಟ್ ಕ್ವಶನ್ ತಾಯಿ ಹೇಳಿದ್ಲು ನೀನು ನಿರ್ಭಾಗ್ಯಲ್ಲಿ ಹೊಟ್ಟೆ ಹೊಟ್ಟೆಯಲ್ಲಿ ಹುಟ್ಟಿದ್ದೀಯಪ್ಪ ನಿನಗೆ ಯೋಗ್ಯತೆ ಇಲ್ಲ ನಿರ್ಭಾಗ್ಯ ಅಂದರೆ ನಮ್ಮ ನೀ ಪಟ್ಟದ ರಾಣಿಯಲ್ಲವೇ ಇರ್ಬೋದು ಕಾಣು ನಿನಗೆಲ್ಲ ತಿಳಿಯೋದಿಲ್ಲಪ್ಪ ಸುಮ್ಮನೆ ಇದ್ಬಿಡು ಚಿಕ್ಕಮ್ಮನ ತಂಟೆಗೆ ಹೋಗ್ಬೇಡ ಅವರೇ ಕೂತ್ಕೊಳ್ಳಿ ಅವರೇ ಸಿಂಹಾಸನದ ಮೇಲೆ ಇರಲಿ ಅಮ್ಮ ನನಗೆ ಆ ಸಿಂಹಾಸನ ಬೇಕು ಅಪ್ಪನ ತೊಡೆ ಮೇಲೆ ಕೂತ್ಕೋಬೇಕು ಸಿಂಹಾಸನ ಮೇಲೆ ಕೂತ್ಕೋಬೇಕು ಒಂದೇ ಸಮ ಪೀಡಿಸ್ತು ಊಟ ಮಾಡಲಿಲ್ಲ ರಾತ್ರಿ ನಿದ್ದೆ ಇಲ್ಲ ಅವಳಿಗೂ ನಿದ್ದೆಗೆ ಬಿಡ್ತಾ ಇಲ್ಲ ಇದು ಅಮ್ಮ ಸಿಂಹಾಸನ ಬೇಕು ಕೂತ್ಕೋಬೇಕು ಕೂತ್ಕೋಬೇಕು ಹೋಗ ಭಗವಂತನ ಧ್ಯಾನ ಮಾಡು ಸುಮ್ಮನೆ ತಪ್ಪು ಮಲ್ಕೊಂಡು ಶ್ರೀಮನ್ನಾರಾಯಣ ಅಂತ ಹೇಳು ಕೊಡ್ತಾನೆ the boy to it very seriously ಅಮ್ಮನಿಗೆ ಸೀರಿಯಸ್ ಇಲ್ಲ ಶ್ರೀಮನ್ನಾರಾಯಣ ನೋಡಿ ಇವತ್ತು ಹೇಳಬೇಕು ಕುರ್ಚಿ ಬೇಕು ಶ್ರೀಮನ್ನಾರಾಯಣ ಧ್ಯಾನ ಮಾಡಿ ಮಾಡ್ತಾರಿಯೇ ಧ್ರುವನಿಗೆ ತಾಯಿ ಹೇಳಿದ್ದು ತಾಯಿ ವಾಕ್ಯ ಉಪದೇಶ ಬೆರಳು ತೋರಿಸಿ ಇದು ಗೋವು ಇದು ಹಾವು ಇದು ಮನೆ ಇದು ತೆಂಗಿನ ಮರ ಅಂಗುಳ್ಯಗ್ರ ನಿರ್ದಿಷ್ಟ ತಾಯಿ ಹೇಳುವ ಹಾಗೆ ಹೇಳಿಕೊಟ್ಟ ಮೇಲೆ ಶಬ್ದ ವಸ್ತು ಗ್ರಹಣ ಭಾಷೆ ಮೊದಲನೇ ಗುರು ತಾಯಿ ಶ್ರೀಮನ್ನಾರಾಯಣ ಶಬ್ದ ಹೇಳಿಬಿಟ್ಲು ಅವಳು ಬೆಳಗ್ಗೆ ಎದ್ದು ಕೂಡ ರಾತ್ರಿದ್ದೆ ಮಾಡಿಲ್ಲ ಅಮ್ಮ ಶ್ರೀಮನ್ನಾರಾಯಣ ಎಲ್ಲಿರ್ತಾನೆ ಅಯ್ಯೋ ನಾ ಹೇಳಿ ನಾ ನೋಡಿದ್ದೇನೇನೋ ಅವನನ್ನ ನೀನು ನೋಡಿದ್ರೆ ಬೇಡ ಅವನೆಲ್ಲಿದ್ದಾನೆ ಹೇಳಮ್ಮ ಅವನು ನೋಡಿದ್ದವ್ರು ಇದ್ದಾರಪ್ಪ ಭಕ್ತರು ಅವ್ರನ್ನ ಕೇಳಬೇಕು ಕಾಣು ನಾನೆಲ್ಲಿ ನೋಡಿದ್ದೀನಿ ಅವರೆಲ್ಲಿದ್ದಾರಮ್ಮ ಹುಡ್ಕೊಂಡು ಹೋಗ್ಬೇಕ ಮನೆ ಬಿಟ್ಟ ಓಡಿದ ಹುಡುಗ ಸಿಕ್ಕಿದವ್ರನ್ನೆಲ್ಲ ಸಾಕ್ರೆಟರಿಸ್ನಾಗ ಶ್ರೀಮನ್ನಾರಾಯಣ ನೋಡಿದ್ದೀರಾ ಶ್ರೀಮನ್ನಾರಾಯಣ ಏ ಸಣ್ಣ ಹುಡುಗ ಕೌಪಿನ ಕಟ್ಟೋಗ್ಬಿಡೋದು ಶ್ರೀಮನ್ನಾರಾಯಣ ನೋಡಿದ್ದು ನಾವೆಲ್ಲ ನೋಡಿದ್ದೇವೋ ಬಿಡಿ ಬಿಡಿ ಕೇಳ್ತಾ ಕೇಳ್ತಾ ಕೇಳ್ತಾ ಹೋದ ಅವನ ಪುಣ್ಯಕ್ಕೆ ನಾರದರು ಅವನ ಎದುರಿಗೆ ಸಿಕ್ಕಿದ್ರು ಸುಸ್ತಾಗಿ ಬಿಟ್ಟಿದ್ದಾನೆ ಕೈಕಾಲು ನೋವು ನೀವು ಯಾರು ಗೊತ್ತಾಗ್ಲಿಲ್ವಲ್ಲ ಹರಿಭಕ್ತರಂತೆ ಕಾಣ್ತೀರಿ ಶ್ರೀಮನ್ನಾರಾಯಣ ನೋಡಿದ್ದೀರಾ ಕೂತ್ಕೊಂಡ್ರು ಮಗುವಿನ ಕಲ್ಲ ಮುದ್ದಿಸಿದ್ರು ಶ್ರೀಮನ್ನಾರಾಯಣ ನೋಡ್ಬೇಕೇನೋ ಈ ಊರಲ್ಲಿ ಇದೇ ಫಸ್ಟ್ ಟೈಮ್ ಕಾಣು ಇಂಥ ಒಬ್ಬನ ನೋಡಿರೋದು ನಿನಗೆ ನಾರಾಯಣ ಬೇಕೇನೋ ಅವ್ನು ಬರ್ತಾನಪ್ಪ ನಾನು ನೋಡಿದ್ದೆ ಅವನನ್ನು ಅವನು ಬರಬೇಕಾದ್ರೆ ಒಂದು ಮಂತ್ರ ಹೇಳ್ಕೊಡ್ತೇನೆ ಧ್ಯಾನ ಮಾಡು ಅಂತ ಹೇಳಿ ವಾಸುದೇವ ದ್ವಾದಶಾಕ್ಷರಿ ಮಂತ್ರವನ್ನು ಉಪದೇಶ ಮಾಡಿದರು ಮಗು ಹೋಗಿ ಆರು ತಿಂಗಳು ಎಂಟು ತಿಂಗಳು ತಪಸ್ಸು ಮಾಡಿದ ಅವನು ಸೀರಿಯಸ್ನೆಸ್ ನೋಡಿ ಭಕ್ತಿ ಅನ್ನೋದು ಸೀರಿಯಸ್ ಇದ್ದವ್ರಿಗೆ ಬರುತ್ತೆ ಪ್ರಭು ಎದುರಿಗೆ ಬಂದು ನಿಂತರ ನಿಂತ ಮೇಲೆ ಕಣ್ಣು ಬಿಟ್ಟ ವ್ಯಾಕರಣ ಗೊತ್ತಿಲ್ಲ ತರ್ಕ ಗೊತ್ತಿಲ್ಲ ಶಬ್ದ ಗೊತ್ತಿಲ್ಲ ಸ್ತೋತ್ರ ಮಾಡಬೇಕಂತ ಗೊತ್ತಿಲ್ಲ ಪ್ರೋಟೋಕಾಲ್ ಗೊತ್ತಿಲ್ಲ ಆ ತದ್ವಿಧಂ ಹರಿ ಏನು ಮಾಡಬೇಕಂತ ಗೊತ್ತಿಲ್ಲ ಅವನಿಗೆ ಕರುಣೆ ಉಂಟಾಯಿತು ಈ ಮಗು ಒದ್ದಾಡ್ತಾ ಇದೆ ಶಬ್ದ ಗಂಟಲು ಸಿಕ್ಕಾಕೊಂಬಿಟ್ಟಿದೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಅಂತ ಎಡಗೈಲಿದ್ದ ಶಂಖದಿಂದ ಶಂಖ ಪ್ರಾಂತೇನ ಗೋವಿಂದ ಅವನ ಕಪೋಲವನ್ನು ಮುಟ್ಟಿದ ಮುಟ್ಟಿದ ಕೂಡಲೇ ಯೋಂತ ಪ್ರವೇಶ್ಯಮಮ ಹಚಮಿಮಹಂ ಪ್ರಸುಪ್ತ ಏನು ಸ್ತೋತ್ರ ಮಾಡಿದ ಒಳಗಿದ್ದ ಮಾತನ್ನು ಎಬ್ಬಿಸಿದೆ ಸ್ವಾಮಿ ಕಣ್ಣು ಕರ್ಣ ಚಟುವಟಿಕೆ ಬರೋ ಹಾಗೆ ಮಾಡಿದೆ ಸ್ವಾಮಿ ಅದ್ಭುತವಾದ ಸ್ತೋತ್ರ ಮಾಡಿ ಏನೂ ಕೇಳಲಿಲ್ಲ ಆದರೆ ಭಗವಂತ ಹೇಳ್ದ ನೀ ಬಂದಿರೋದು ನನಗೆ ಗೊತ್ತು ಸಿಂಹಾಸನ ಬೇಕು ಅಂತ ಬಂದಿದ್ದೀಯೇ ಹೋಗು ನಿಮ್ಮ ಊರನ್ನ ಆಳುವೆಂತೆ ನಿಮ್ಮ ಊರಿಗೆ ರಾಜ ಆಗುವೆ ಅಂತೆ ನಿಮ್ಮ ತಂದೆ ಬಂಧುಗಳೆಲ್ಲ ತೀರ್ಕೊಂಡ ಮೇಲೆ ಸಪ್ತರ್ಷಿಗಳಿರೋ ತನಕ ಅವರಿಗಿಂತ ಮೇಲ್ಪಟ್ಟ ಸ್ಥಾನ ಧ್ರುವಸ್ಥಾನವನ್ನು ಕೊಡ್ತೇನೆ ಇನ್ಮೇಲೆ ಈ ಮಗು ಅಳುತ್ತೆ ವಾಪಸ್ ಬರ್ತಾ ನಾನು ಎಂಥ ಮೂಢ ಭಗವಂತನನ್ನು ಕಂಡೇ ಮೋಕ್ಷವೆಂಬ ಬೇಡ್ಕೊಳ್ಳಿಲ್ಲ ನಾನು ಒಂದು ಸಿಂಹಾಸನ ಬೇಡಿಕೊಂಡೆ ಸಿಂಹಾಸನ ಸಿಕ್ಕಿದ್ರೆ ಎರಡು ದಿವಸ ಸಿಗುತ್ತೆ ಹತ್ತೊಂಬತ್ತು ತಿಂಗಳು ಸಿಕ್ಕುತ್ತೆ ಆಮೇಲೆ ಕಿಸಾ ಕುರ್ಸಿಕ ಕತೆ ಇದು ಅಳ್ ಇವು ಆಳ್ವಾರರು ನಾಲ್ಕನೇ ಶತಕದಲ್ಲಿ ತಿರುವಾಯಿಮಳಿಯಲ್ಲಿ ವರುಣಾಯಕಮ ಯಾರದಕ್ಕೆ ಕರೆದಿದ್ದಾರೆ ನಮಗೆ ಅಲ್ಲ ಅದು ಶಾಶ್ವತವಲ್ಲ ಕಾಣ್ರೋ ನಾ ಬೇಕಾದ್ರೆ ಅಲ್ಲಿ ಕೂತ್ಕೋಬೋದು ಚೀಫ್ ಮಿನಿಸ್ಟರ್ ಕುರ್ಚಿಯಲ್ಲಿ ಒಂದು ದಿವಸ ನನ್ನ ಕುರ್ಚಿಯಲ್ಲಿ ಅವನು ಕೂತ್ಕೊಂಡು ಪ್ರವಚನ ಮಾಡು ಅಂತೇಳಿ ಮಾಡ್ತಾನೆ ಆಗುತ್ತ ನೋಡಿ ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ ನಾವು ಭಾಳ ದೊಡ್ಡ ವಿಷಯ ಸಾಧನೆ ಮಾಡಿಲ್ಲ ಇದರಲ್ಲಿ ಪ್ರೀತಿ ಉಂಟಾಯಿತು ಅಪ್ಪ ಅಮ್ಮ ಮಾಡಿದ ಪುಣ್ಯದಿಂದ ಗುರುಗಳ ಕೃಪೆಯಿಂದ ಅದನ್ನು ಸಾಧನೆ ಅಂತ ಹೇಳಿ ಅವರು ದೊಡ್ಡವರು ಮಾಡಿ ಅಂತ ಏನು ಎರಡು ಅಕ್ಷರ ಬಾಯಲ್ಲಿ ಹೇಳುವ ಭಾಗ್ಯ ನನಗೆ ಉಂಟಾಯಿತು ನೀವು ಟೆಂಪ್ಟ್ ಮಾಡಿದರೂ ಅದರಲ್ಲಿ ಬೆಲೆ ಇಲ್ಲ ಅಂತೀನಿ ಪೇಟೆಯಲ್ಲಿ ನಮಗೆ ವಜ್ರಮಣಿಯೇ ಬೇಕು ನೀಲ ಬೇಕಾಗಿಲ್ಲ ಪಶ್ಯ ಬೇಕಾಗಿಲ್ಲ ಮತ್ತೊಂದು ಬೇಕಾಗಿಲ್ಲ ಅಹೋಬತಮಮ ಅನಾತ್ಯಂ ಮಂದ ಭಾಗ್ಯಸ ಪಶ್ಯತ ಭವಚ್ಛಿದಃ ಪಾದ ಮೂಲಂ ಗತ್ವ ಆಯಾಚೇಯದಂತವತಿ ಧ್ರುವನ ವಾಕ್ಯ ಭವಚ್ಛಿದಂ ಸಂಸಾರವನ್ನು ಅಪಹಾರ ಮಾಡತಕ್ಕ ಭಗವಂತನಲ್ಲಿ ಹೋಗಿ ಯದಂಥವತ್ ಕೊನೆ ಇರುವ ಅಲ್ಪ ಪದವಿಯನ್ನು ಕುರ್ಚಿಯನ್ನೇ ಕೇಳಿದ್ನಲ್ಲ ಅನಾತ್ಮ್ಯಂ ನನಗೆ ಆತ್ಮ ತಿಳುವಳಿಕೆ ಇಲ್ಲ ಮಂದಭಾಗ್ಯನಾಗಿದ್ದೇನೆ ನಾನೆಂತ ಹತಭಾಗ್ಯ ಅಂತ ಪಶ್ಚಾತ್ತಾಪಪಟ್ಟ ಧ್ರುವ ದುಷ್ಟರನ್ನೆಲ್ಲ ಸದಬಡಿದ ಧರ್ಮದಿಂದ ರಾಜ್ಯ ಪರಿಪಾಲನೆಯನ್ನು ಮಾಡಿದ ಅನೇಕ ಇವತ್ತೂ ಇದ್ದಾನೆ ಅಂತ ಹೇಳ್ತೇವೆ ಧ್ರುವನ ಬಗೆಗೆ ಪ್ರಹ್ಲಾದನ ಬಗೆಗೆ ಹೇಳ್ತೇವೆ ಅಂಬರೀಷನ ಬಗೆಗೆ ಹೇಳ್ತೇವೆ ಕುಂತಿ ಏನು ಕೇಳಲಿಲ್ಲ ಕುಜಿ ನಾಲ್ಕು ಭಕ್ತರ ಕಥೆಯನ್ನು ನಾಳೆ ಹೇಳಬೇಕು ತಮಗೆ ಈ ಜಾಗದಲ್ಲಿ ಭಗವಂತನ ದಯ ಇದ್ದವರು ಅವನನ್ನು ಬಿಟ್ಟು ಏನನ್ನು ಕೇಳುವುದಿಲ್ಲ ಅವನ ದಯ ಇಲ್ಲದೆ ಇದ್ದವರು ಅವನನ್ನು ಬಿಟ್ಟು ಬೇರೆ ಕೇಳ್ತಾರೆ ದುರ್ಯೋಧನ ಕೇಳಿದಂತೆ ಅರ್ಜುನ ದುರ್ಯೋಧನ ಇಬ್ಬರು ಒಟ್ಟಿಗೆ ಹೋದರು ಏನು ಬೇಕು ಅಂತ ಕೇಳಿದ್ರೆ ದುರ್ಯೋಧನ ಭಗವತ್ ಕೃಪಾ ಹೀನ ಅವನ ದೃಷ್ಟಿಯ ಮೇಲೆ ಬೀಳಲಿಲ್ಲ ನೀನು ಸೈನ್ಯನೇ ಕೊಡು ಅಂತ ಕೇಳಿಕೊಂಡ ಪಾಕಿಸ್ತಾನ ಕೇಳಿದ ಹಾಗೆ ಸೈನ್ಯ ಉರಿದು ಬೂದಿ ಮಾಡ್ತಾ ಕೂತಿದೆ ಅಲ್ಲಿ ಸೈನ್ಯದಿಂದ ಮೋಕ್ಷ ಆಗೋದಿಲ್ಲ the fellow cannot live without uniform and uniform cannot exist without him ಪಾಕಿಸ್ತಾನದ ಸ್ಥಿತಿ ಎಷ್ಟು ಹೀನ ಸ್ಥಿತಿ ಇದೆ ದುರದೃಷ್ಟ ಆ ದೇಶದಲ್ಲಿ ಒಬ್ಬರು ಈಗ ನನಗೆ ತಿಳಿದಾಗಲೇ ಒಬ್ಬರು ಸತ್ಪುರುಷರು ಭಾಗವತ ಹೇಳೋರು ಇಲ್ಲ ಎಲ್ಲರನ್ನು ಓಡಿಸ್ಬಿಟ್ಟಿದ್ದಾರೆ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ ಭಾಗವತ ಹೇಳೋರಿಲ್ಲ ಅವರಿಗೆ ಆದ್ದರಿಂದ ವೃಷಗಿರಿ ಹರಿಣಿ ವ್ಯಂಜಿತಂ ನಿರ್ವಿಶಂತಿ ಇನ್ನೊಂದು ಶ್ಲೋಕ ಉಳಿಯಿತು ಈ ದಶಕದಲ್ಲಿ ಶ್ಲೋಕ ಸುಮ್ಮನೆ ಹೇಳಿಬಿಡ್ತೇನೆ ನಾಳೆ ಅದರ ಅರ್ಥ ವಿವರಣೆಯನ್ನು ಮತ್ತೆ ಮಾಡೋಣ ತ್ವಯಿ ಬಹುಮತಿಹೀನ ಶ್ರೀನಿವಾಸಾನುಕಂಪೆ ಜಗತಿ ಗತಿ ಮಿಹಾನ್ಯಾಂ ದೇವಿ ಸಮ್ಮನ್ಯತೆಯ ಸ ವಿಬುಧ ಸಿಂಧೌ ಸನ್ನಿಕರ್ಷೆ ವಹಂತ್ಯಾಂ ಶಮಯತಿ ಮೃಗತೃಷ್ಣ ಬೀಚಿಕಾ ತ್ವಯಿ ಬಹುಮತಿಹೀನ ಶ್ರೀನಿವಾಸಾನುಕಂಪೆ ಒಬ್ಬ ತನ್ನನ್ನು ತಾನು ದೊಡ್ಡವನು ತಿಳ್ಕೊಂಡ್ಬಿಟ್ಟಿದ್ದಾನೆ ಆದರೆ ದಯಾದೇವಿಯ ಕೃಪೆ ಇಲ್ಲ ಅವನಿಗೆ ಜಗತಿ ಗತಿ ಮಿಹ ಅನ್ಯಾಂ ದೇವಿ ಸಮನ್ಯತೆಯ ಭಗವಂತನ ಹತ್ರ ಸೇರುವುದಕ್ಕಿಂತ ದೊಡ್ಡ ಗತಿ ಇದೆ ಅಂತ ಒಬ್ಬ ಬೆಪ್ಪರಾಷ್ಟ್ರ ತಪ್ಪು ತಿಳ್ಕೊಂಡಿದ್ದಾನೆ ಅದು ಹೇಗಿದೆ ಅಂದರೆ ಸಕಲು ವಿಭುಧ ಸಿಂಧವು ಗಂಗಾ ತೀರಕ್ಕೆ ಹೋಗಿಯು ಸನ್ನಿಕರ್ಷೆ ವಹಂತ್ಯ ಯಾರೂ ಕರ್ಕೊಂಡು ಹೋದ್ರು ಗಂಗಾ ನದಿ ಸ್ನಾನ ಮಾಡು ಅಂದರು ಅವನು ಹೇಳ್ತಾನೆ ಥೂ ಇದು ಕೊಳಕ ನದಿ ಇದು ಪ್ರಯೋಜನವಿಲ್ಲ ಅಂತ ದೂರದಲ್ಲಿ ಕಾಣಿಸ್ತದೆ ಬಿಸಿಲು ಕುದುರೆ ನೀರಿಲ್ಲ ನೀರಿನಂತೆ ಕಾಣುತ್ತೆ ಮರೀಚಿಕೆ ಶ್ರಮ ಎದಿ ತೃಷ್ಣ ವೀಚಿಕಾ ಪಾಸ ಬಾಯಾರಿದವನಿಗೆ ಗಂಗೆ ಒದಗುತ್ತಾಳೆ ಮರುಕಾಂತಾರದಲ್ಲಿ ಕಾಣಿಸುತ್ತಲ್ಲ ನೀರಂತೆ ಅದು ಒದಗುವುದಿಲ್ಲ ಅಪ್ಪಗಳಿರ ಅಮ್ಮಗಳಿರ ಧರ್ಮ ಅರ್ಥ ಕಾಮ ಯಾವುದು ನಿಮಗೆ ಒದಗುವುದಿಲ್ಲ ಕೊನೆ ಗಳಿಗೆಲಿ ಕೈ ಕೊಟ್ಬಿಡ್ತವೆ ನೀವೆಷ್ಟು ಕೆರೆ ಕಟ್ಟೆ ಕೊಳ ಕಟ್ಟಿಸಿದ್ರು ಪುಣ್ಯ ಬಂದಿದ್ರು ಪುಣ್ಯ ನಿಮ್ಮನ್ನು ಕೈ ಬಿಟ್ಟು ಬಿಡುತ್ತೆ ಕೂಡಿಸಿದ ಹಣ ಹತ್ರ ಬರೋದಿಲ್ಲ ಮಂಚ ಮಡದಿಬಾರಳು ಮಡದಿ ಅಳು ಕಂಚು ಕನ್ನಡಿ ಏನು ಬರೋದಿಲ್ಲ ನಾರಾಯಣ ನೆನಪು ಒಂದೇ ಬರ್ತದೆ ಅವನನ್ನೇ ಧ್ಯಾನ ಮಾಡಿ ಅವನ ಕೃಪೆ ಇರಲಿ ಅಂತ ಆಚಾರ್ಯ ಹೇಳ್ತಾರೆ ಎಂಬಲ್ಲಿಗೆ ಮಂಗಳಾಶಾಸನ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಹ ಬ್ರಾಹ್ಮಣೇಭ್ಯ ಶುಭವಸ್ತು ನಿತ್ಯಂ ಲೋಕ ಸಮಸ್ತಾಸ್ತಿಗಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯಶ್ರೀರ್ನಿತ್ಯಮಂಗಳಂ